ಪ್ರಾತಃಕಾಲವಾಯಿತು ಪಾಂಡವರು ತಮ್ಮ ವೇಷಭೂಷಣಗಳನ್ನು ಬದಲಾಯಿಸಿಕೊಳ್ತಾರೆ ವಿರಾಟ್ ರಾಜನ ಅರಮನೆಯಲ್ಲಿರುವ ಸ್ನಾನಗೃಹದಲ್ಲಿ ಪನ್ನೀರ್ ಸ್ನಾನವನ್ನು ಮಾಡಿ ತಲೆಯಲ್ಲಿ ಕಟ್ಟಿದ್ದ ಜಡೆ ವಿಸರ್ಜನೆ ಮಾಡಿ ಕ್ಷೌರಾದಿಗಳನ್ನು ಚೆನ್ನಾಗಿ ಮಾಡಿಸಿಕೊಂಡು ಮ ಒಳ್ಳೆಯ ಸ್ನಾನ ಮಾಡಿ ವಿರಾಟ್ ರಾಜನ ಅರಮನೆಯ ಒಳ್ಳೆಯ ವಸ್ತ್ರಗಳನ್ನು ಉಟ್ಟು ಒಳ್ಳೆಯ ಒಡವೆಗಳನ್ನು ಧರಿಸಿ ಐವರು ಪಾಂಡವರು ಆಯುಧಗಳನ್ನೆಲ್ಲ ತರಿಸಿ ತಮ್ಮ ತಮ್ಮ ಆಯುಧಗಳ ಸಮೇತವಾಗಿ ಆ ಒಡ್ಡೋಲಗದಲ್ಲಿ ವಿರಾಟ್ ರಾಜ ಕೂಡುತ್ತಿದ್ದ ಸಭೆಯಲ್ಲಿ ಅವನ ಜಾಗದಲ್ಲಿ ಧರ್ಮರಾಜನು ಎಡಗಡೆಯಲ್ಲಿ ಭೀಮಸೇನನು ಬಲಗಡೆಯಲ್ಲಿ ಅರ್ಜುನನು ಹಿಂಬದಿಯಲ್ಲಿ ಕತ್ತಿ ಹಿಡ್ಕೊಂಡು ನಕುಲ ಸಹದೇವರು ಪ್ರತ್ಯಕ್ಷವಾಗಿ ನಿಂತಿದ್ದಾರೆ ಇದು ಏನೂ ಗೊತ್ತೇ ಇಲ್ಲ ವಿರಾಟ್ ರಾಜನಿಗೆ ಮಾಮೂಲಿ ವಿಜಯದಶಮಿ ಆಗಿ ಹೋಯ್ತಲ್ಲ ಮರುದಿವಸ ಒಂದು ಹಬ್ಬ ಇತ್ತು ಜನಗಳು ಕಾಣಿಸ್ಕೊಳ್ಳೋದಿತ್ತು ಅವರೆಲ್ಲ ಕಾಣಿಕೆ ಕೊಡೋ ಸ್ವೀಕಾರ ಮಾಡೋದು ಇವರಿಗೆಲ್ಲ ವಣಿಗ್ ಜನಗಳು ಅವರು ಸೈನಿಕರಿಗೆಲ್ಲ ಬಹುಮಾನ ಕೊಡುವುದಿತ್ತು ಹೊತ್ತಿಗೆ ಸರಿಯಾಗಿ ಅವರೆಲ್ಲ ಬರ್ತಾರೆ ವಿರಾಟ್ ರಾಜ ಬಂದು ನೋಡಿ ಏ ಈ ಕಂಕ ಬಟ್ಟ ನೀನು ಯಾಕೋ ಕೂತೆ ನನ್ನ ಜಾಗದಲ್ಲಿ ನನ್ನ ಬಟ್ಟೆ ನೀನು ಯಾಕೆ ಹಾಕೊಂಡಿದ್ದೀಯೇ ಎಲ್ಲ ಕಪಾ ಕಾಣಿಕೆ ಕೊಟ್ಟವರು ಅವರಿಗೆ ವಿರಾಟ್ ರಾಜ ಅವ್ರನ್ನ ಕಂಡು ಮೊದಲು ಆಶ್ಚರ್ಯ ಪಡ್ತಾನೆ ಆಮೇಲೆ ಉತ್ತರ ಕುಮಾರ ಅವರೆಲ್ಲರನ್ನು ಒಬ್ಬೊಬ್ಬರನ್ನಾಗಿ ಪರಿಚಯ ಮಾಡಿಕೊಡ್ತಾನೆ ಒಬ್ಬೊಬ್ಬರ ಮುಖಚಿತ್ರ ಇಲ್ಲಿ ನಿಮಗೆ ಪ್ರಾಪ್ತವಾಗುತ್ತೆ ಈ ದೊಡ್ಡ ಮೂಗು ಇರತಕ್ಕವನು ದೊಡ್ಡ ಕಣ್ಣುಳ್ಳವನು ಇವನೇ ಧರ್ಮರಾಜ ಪೃಥ್ವಾಯತಾಂಶೋ ಗುರು ದೀರ್ಘಬಾಹು ದೊಡ್ಡದಾದ ತೋಳುಗಳು ದೊಡ್ಡ ಭುಜಗಳು ಇರತಕ್ಕವನು ಅತ್ಯಂತ ಸುಂದರಕಾಯ ಇವನೇ ವೃಕೋದರ ಭೀಮಸೇನ ಪಶ್ಯತ ಪಶ್ಯತೈನಂ ಯಸ್ತೇವ ಪಾರ್ಶ್ವೇಯಸ್ಯ ಮಹಾಧನುಷ್ಮಾನೇ ಶ್ಯಾಮೋ ಯುವ ವಾರ್ಣಯೂಥಪೋಪಮಃ ಮದಹಸ್ತಿ ಅಂತ ಕಾಣ್ತಾ ಇರ್ತಕ್ಕವನು ಗುರು ದೀರ್ಘ ಬಾಹು ದೊಡ್ಡ ತೋಳುಗಳುಳ್ಳವನು ಆಯತಾಂಸ ವಿಸ್ತಾರವಾದಂತಹ ಹೆಗಲುಳ್ಳವನು ನೋಡಿ ಇವನೇ ಅರ್ಜುನ ದೇವಸಿಂಹೋನ್ನತಾಂಸ ಸಿಂಹದಂತ ಉಳ್ಳವನು ರೂಪೇನ ಬಲೇನ ಶೀಲೆ ಯಯೋಹೋ ನ ಯಾವರಿಬ್ಬರಿಗೆ ರೂಪದಲ್ಲಿ ಶೀಲದಲ್ಲಿ ಬಲದಲ್ಲಿ ಸಮಾನ ಇಲ್ಲವೋ ಅವರೇ ಈ ಯಮಳರು ಎಂಬುದಾಗಿ ಪರಿಚಯ ಮಾಡಿದ ಮೇಲೆ ಉತ್ತರ ಕುಮಾರ ಹೇಳ್ತಾನೆ ಅಪ್ಪ ನಿನ್ನೆ ಹೇಳಿದವಲ್ಲ ಯುದ್ಧದಲ್ಲಿ ಗೆದ್ದು ಕೊಟ್ಟವನು ಇವನೇ ದೇವಕುಮಾರ ಅರ್ಜುನ ಅನೇನ ವಿಜಿತಾಗಾಭ ಜಿತಾಶ್ಚ ಕುರವೋ ಯುಧೀ ಅಸ್ಯ ಶಂಖ ಪ್ರಣಾದೇನ ಕರ್ಣವಮೇ ಬಧಿರೀಕೃತವು ಇವನು ಶಂಖ ಓದಿದ್ರಿಂದ ನನ್ನ ಕಿವಿಯೇ ಕೂಡ ಹೋಯಿತು ಇದೇ ದೇವದತ್ತ ಎಂಬುದಾಗಿ ಎಲ್ಲವನ್ನು ಪರಿಚಯ ಮಾಡಿದ ವಿರಾಟ್ ರಾಜನಿಗೆ ಮೈ ಬೆವತ್ತು ಹೋಯಿತು ಇಂಥ ದೇವಾಂಶ ಸಂಭೂತರನ್ನು ತಿಳಿಯದೆಯೇ ಅವರ ಕೈಯಲ್ಲಿ ಸಣ್ಣ ಸಣ್ಣ ಕೆಲಸ ಮಾಡಿಸಿದ್ದೇನೆ ಒಬ್ಬನಿಗೆ ಅಡುಗೆ ಕೆಲಸ ಏನೊಬ್ಬನಿಗೆ ಮನೆಯಲ್ಲಿ ಹೆಂಗಸರಿಗೆ ನಾಟ್ಯ ಮಾಡಿಸುವ ಕೆಲಸ ದ್ರೌಪದಿ ಕೈಯಲ್ಲಿ ತಲೆ ಬಾಚಿಸೋ ಕೆಲಸ ಅಯ್ಯೋ ತಪ್ಪಾಯಿತು ತಪ್ಪಾಯಿತು ಅಂತ ಕಾಲಿಗೆ ಬೀಳೋಕೆ ಬರೆದಾಗ ಧರ್ಮರಾಜ ಅವರನ್ನು ಮೇಲೆ ಕೆತ್ತಿ ಹಾಗಲ್ಲ ನೋಡ್ತಕ್ಕ ದೃಷ್ಟಿ ಬೇರೆ ನಮಗೆ ಆಪತ್ ಕಾಲದಲ್ಲಿ ಆಶ್ರಯವನ್ನು ಕೊಟ್ಟಿರಿ ಅಂತ ಹೇಳಿ ಆಗ ವಿರಾಟ್ ರಾಜ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಕ್ಕಾಗಿ ಕಿಮರ್ಥಂ ಪಾಂಡವಶ್ರೇಷ್ಠ ಭಾರ್ಯಾಂ ದುಹಿತರಂ ಮಮ ನನ್ನ ಮಗಳನ್ನು ಕೊಡ್ತೇನೆ ಅರ್ಜುನ ನಿನಗೆ ಪತ್ನಿಯನ್ನಾಗಿ ಸ್ವೀಕಾರ ಮಾಡು ಅಂದಾಗ ಅದಕ್ಕೆ ಅರ್ಜುನ ಹೇಳಿದ ಈಕ್ಷಿತಶ್ಚ ಅರ್ಜುನೋ ಭ್ರಾತ್ರ ಮತ್ಸ್ಯಂ ವಚನಮೊಬ್ರವೀತಿ ಪ್ರತಿಗೃಹಾಮ್ಯಹಂ ರಾಜನ್ ಸ್ನುಷಾಂ ದುಹಿತರಂತವ ನಿನ್ನ ಮಗಳನ್ನು ಸ್ವೀಕಾರ ಮಾಡ್ತೇನೆ ಹೆಂಡತಿಯಾಗಲ್ಲ ಸೊಸೆಯನ್ನಾಗಿ ಸ್ವೀಕಾರ ಮಾಡ್ತೇನೆ ಯಾತಕ್ಕೆ ಅಂತ ಕೇಳಿದರೆ ಅರ್ಜುನನ ಜಿತೇಂದ್ರಿಯತ್ವಕ್ಕೆ ಇದು ಒಂದು ದೊಡ್ಡ ಸಾಕ್ಷಿ ಪ್ರಕರಣ ಊರ್ವಶಿ ಪ್ರಕರಣ ಒಂದು ಇದು ಒಂದು ಪ್ರಕರಣ ರಾಜಾನೋ ಭೋವಲ್ಲಭಾಹ ಅಂತ ಹೇಳಿಬಿಡ್ತೇವೆ ದೊರೆಗಳು ಎಷ್ಟೋ ಮಡದಿಯನ್ನು ಮಾಡಿಕೊಳ್ತಾರೆ ಬೇರೆ ಬೇಕಾದ ಕಾಲದಲ್ಲಿ ಅರ್ಜುನನು ತೀರ್ಥಯಾತ್ರೆಯ ಕಾಲದಲ್ಲಿ ಉಲುಪಿ ಚಿತ್ರಾಂಗದೆ ಸುಭದ್ರೆ ಇವರನ್ನೆಲ್ಲ ಕೈ ಹಿಡಿದದ್ದು ಉಂಟು ಅದು ಸೈನ್ಯ ಬಲ ಜಮಾನಗೋಸ್ಕರವಾಗಿ ಆದರೆ ಇಲ್ಲಿ ಅವನು ಧರ್ಮವನ್ನು ಹೇಳ್ತಾನೆ ಅಂತಃಪುರೇ ಅಹಮುಷಿತ ಸದಾ ಅಪಶ್ಯತ ಸುತಾಂತವ ಅಂತಃಪುರದಲ್ಲಿ ಒಂದು ವರ್ಷ ಪೂರ್ತಿ ನಾನು ಇದ್ದುಕೊಂಡು ಇವಳನ್ನು ನಾನು ಪೂರ್ತಿ ನೋಡಿದ್ದೇನೆ ರಹಸ್ಯಂಚ ಪ್ರಕಾಶಂಚ ವಿಶ್ವಸ್ತ ಪಿತೃವನ್ಮಯಿ ನಾಟ್ಯ ಮಾಡುವಾಗ ನಾಟ್ಯಗಾರ್ತಿಗೆ ಸೀರೆ ಉಡುವುದನ್ನು ಕಲಿಸೋನು ಆ ಅಂತ ಅಂತಿರ್ತಾನೆ ಅವನೇ ಕಲಿಸಬೇಕು ಬೇರೆ ಸಂದರ್ಭದಲ್ಲಿ ಸೀರೆ ಓಡೋದು ಬೇರೆ ನಾಟ್ಯಕ್ಕೆ ಹೂಡುವುದು ಬೇರೆ ಮೋಹಿನಿ ಆಟಕ್ಕೊಂಥರ ಒಂಥರ ಇರುತ್ತೆ ಭರತನಾಟ್ಯಕ್ಕೆ ಒಂಥರ ಇರುತ್ತೆ ಕಥಕ್ಕಳಿಗೆ ಇರುತ್ತೆ ಕೂಚುಪುಡಿಗೆ ಒಂಥರ ಇರುತ್ತೆ ಆದ್ದರಿಂದ ಆ ಸೀರೆ ಉಡಿಸುವಾಗ ನಾನು ಅವಳ ದೇಹ ಪೂರ್ತಿ ನೋಡಿದ್ದೇನೆ ಮೈಯನ್ನು ಮುಟ್ಟಿದ್ದೇನೆ ಅವಳು ನನ್ನಲ್ಲಿ ವಿಶ್ವಾಸವನ್ನು ಇಟ್ಟಿದ್ದಾಳೆ ಹೇಗೆ ವಿಶ್ವಸ್ಥ ಪಿತೃವನ್ಮೈ ತಂದೆ ಮಗಳನ್ನು ನೋಡಿದ ಅನ್ನೋ ಭಾವದಲ್ಲಿ ವಿಶ್ವಾಸ ಇಟ್ಟಿದ್ದವಳನ್ನು ನಾನಿವತ್ತು ಇವತ್ತು ಮಾಂ ನಿತ್ಯಂ ಮನ್ಯತೆ ದುಹಿತಾತವ ನನ್ನನ್ನು ಗುರು ಅಂತ ಭಾವನೆ ಮಾಡಿದ್ದಾಳೆ ಭಾವ ವ್ಯತ್ಯಾಸ ಬರಬಾರದು ಈಗ ನಾನು ಅವಳನ್ನು ಮದುವೆ ಮಾಡಿಕೊಂಡು ಅವಳು ಸಣ್ಣ ಹುಡುಗಿ ನಾನು ವಯಸ್ಸಾದವು ತಾರತಮ್ಯ ಬಹಳ ಇದೆ ವಯಸ್ಸಲ್ಲಿ ಜನ ಏನಂತಾರೆ ಅರ್ಜುನ ಕೆಡಿಸಿರಬೇಕು ಅದಕ್ಕೆ ತಲೆ ಕಟ್ಟಿದ್ರು ಎಂಬುದಾಗಿ ನನಗೂ ಕೆಟ್ಟ ಹೆಸರು ಮಹಾರಾಜ ನಿನಗೂ ಕೆಟ್ಟ ಹೆಸರು ಬರುತ್ತೆ ಎಷ್ಟು ಮಾತಾಡ್ತಾನೆ ನೋಡಿ ಅರ್ಜುನ ಉತ್ತರೋತ್ತರ ಭಕ್ತ ರಾಮಚಂದ್ರ ಸ್ವಾಮಿ ಹಾಗೆ ಚೆನ್ನಾಗಿ ಮಾತನಾಡುವವನು ಇದು ತರ್ಕಬದ್ಧವಾಗಿತ್ತು ಆದ್ದರಿಂದ ವಯಸ್ಥಯ ನನ್ನ ವಯಸ್ಸು ಬೇರೆ ಬೇರೆ ವ್ಯತ್ಯಾಸವಾಗಿದೆ ಅತಿಶಂಕ ಭವೇ ಸ್ಥಾನಿ ತಬಲು ನಿಮಗೂ ಕೆಟ್ಟ ಹೆಸರು ನಮಗೂ ಕೆಟ್ಟ ಹೆಸರು ನನ್ನ ಮಗ ಇದ್ದಾನ ಶುದ್ಧೋ ಜಿತೇಂದ್ರಯೋ ದಾಂತಃ ತಸ್ಯ ಶುದ್ಧೀಕೃತ ಮಯ ದೃಷಾಯಾಮ್ ದುಹಿತರು ಮಾಪಿ ಪುತ್ರೇ ಚಾತ್ನಿಮಾಪುನಃ ನನ್ನ ಮಗ ಏನು ಸಾಮಾನ್ಯನಲ್ಲ ಸ್ವಶ್ರೀಯೋ ವಾಸುದೇವಸ್ಯ ವಾಸುದೇವನಿಗೆ ಸ್ವಂತ ತಂಗಿ ಸುಭದ್ರೆಯ ಮಗ ಸಾಕ್ಷಾತ್ ದೇವ ಶಿಶುರು ಯಥ ದೇವತೆ ಅಂತ ಕಾಣ್ತಾನೆ ದಯಿತಃ ಚಕ್ರಹಸ್ತಸ್ಯ ಕೃಷ್ಣನಿಗೆ ತುಂಬ ಪ್ರಿಯಪಾತ್ರನಾದವನು ಸರ್ವಾಸ್ತ್ರೇಷು ಶಕೋವಿಧ ಎಲ್ಲ ಅಸ್ತ್ರಗಳನ್ನು ಬಲ್ಲವನು ಹದಿನಾಲ್ಕು ವರ್ಷದ ಹುಡುಗ ಅವನು ಇವಳಿಗೊಂದು ಎಂಟು ಹತ್ತು ವರ್ಷ ಇರಬೇಕು ಉತ್ತರೆಗೆ ಅಸ್ತ್ರಗಳನ್ನು ಯಾರು ಕಲಿಸಿದರು ಸ್ವಯಂ ಅರ್ಜುನನೇ ಶಿಕ್ಷಣ ಕೊಟ್ಟಿದ್ದಾನೆ ಹೈಯರ್ ಎಜುಕೇಷನ್ ಕೃಷ್ಣನಿಂದ ಪಡೆದಿದ್ದಾನೆ ಸಾತ್ಯಕಿಯಿಂದ ಪಡೆದಿದ್ದಾನೆ ಮಹಾಬಾಹು ಪುತ್ರೋ ವಿಷಾಂಪತೆ ಜಾಮಾತಾ ತವಯುಕ್ತೋ ವೈ ಭರ್ತ ಚ ದುಹಿಸ್ತವ ವಿದ್ರೆ ಇಷ್ಟವಿದ್ದರೆ ಆಗ್ಬೋದು ಅಂತ ಹೇಳಲಾಗಿ ಅದನ್ನು ಕೇಳಿ ವಿರಾಟನಿಗೆ ಮನಸ್ಸಿಗೆ ತುಂಬ ಆಶ್ಚರ್ಯವಾಯಿತು ಕಣ್ಣಲ್ಲಿ ಬಾಷ್ಪ ಉಂಟಾಯಿತು ಎಷ್ಟು ತರ್ಕಬದ್ಧವಾಗಿ ಮಾತಾಡ್ತೀಯಪ್ಪ ಭಾಳ ಸಂತೋಷ ಯತ್ಕೃತ್ಯಂ ಮನ್ಯಸೆ ಪಾರ್ಥ ಕ್ರೇತಾಂ ತದನಂತರಂ ಸರ್ವೇ ಕಾಮ ಸಮೃದ್ಧ ಮೇ ಸಂಬಂಧಿ ಯಸ್ಯ ಮೇ ಅರ್ಜುನ ನನಗೆ ಸಂಬಂಧಿ ನೀನು ಅಂತ ಹೇಳಿಕೊಳ್ಳೋದು ಜಗತ್ತಿಗೆ ಒಂದು ತಿಳಿದರೆ ಬಹಳ ಸಂತೋಷವಾಗುತ್ತೆ ನನಗೆ ಮುಂದಿನ ಕೆಲಸ ಈ ಮದುವೆ ಏನೇನು ಮಾಡಬೇಕು ಮುಹೂರ್ತ ಯಾವಾಗ ಇಡಬೇಕು ಯಾರ್ಯಾರನ್ನ ಕರೆಸಬೇಕು ನೀವೇ ನಿಂತ್ಕೊಂಡು ಮಾಡಿ ಅಂತ ಕೇಳಿದ ಆಗ ಅರ್ಜುನ ಹೇಳಿದ ದ್ವಾರಕೆಗೆ ಮೊದಲು ಸಮಾಚಾರ ಕಳಿಸಬೇಕು ನಮ್ಮ ಕೃಷ್ಣಸ್ವಾಮಿ ಬಂದಲ್ಲದೆ ಈ ಮದುವೆ ನಡೆಯೋ ಹಾಗಿಲ್ಲ ಕೃಷ್ಣನು ಇದನ್ನು ಒಪ್ಪಬೇಕು ಅಂತ ಹೇಳಿ ಆ ಕೃಷ್ಣನಿಗೆ ಬರೋಹಿತರ ಮೂಲಕ ಸಮಾಚಾರವನ್ನು ಕಳಿಸ್ತಾರೆ ಕುಮಾರವ್ಯಾಸ ಭಾರತದಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಐದು ಪದ್ಯಗಳು ಈ ಜಾಗದಲ್ಲಿ ಉಂಟು ಸ್ವಸ್ತಿ ಅಂತ ಆರಂಭ ಮಾಡಿ ಆ ಐದು ಪದ್ಯಗಳು ಕ್ರಿಯಾಪದ ಹೊರತುಪಡಿಸಿ ಪೂರ್ತಿ ಸಂಸ್ಕೃತದಲ್ಲಿವೆ ಕೃಷ್ಣನ ವರ್ಣನೆಯೇ ಒಂದು ಪದ್ಯ ಎರಡನೇದ್ರಲ್ಲಿ ತಮ್ಮ ಮಂಗಳವನ್ನು ಹೇಳ್ತಾರೆ ಮೂರನೇದರಲ್ಲಿ ವನವಾಸವನ್ನು ಕಳೆದವು ನಿನ್ನೆ ಕೃಪೆಯಿಂದ ಅಂಥೇಳಿ ಕೊನೆಯಲ್ಲಿ ಮದುವೆ ಎಂಬುದು ನೆಪ ಮದುವೆ ಎನ್ನುವುದು ನೆಪ ನಿನ್ನ ಪಾದವನ್ನು ತೋರಿಸಬೇಕು ನಿನ್ನ ದರ್ಶನ ಮಾಡಿ ಹದಿಮೂರು ವರ್ಷ ಆಗೋಯ್ತು ಕೃಷ್ಣ ಲೋಕದಲ್ಲಿರೋವರೆಲ್ಲ ನಿನ್ನನ್ನು ನೋಡಿ ಸಂತೋಷ ಪಡಲಿ ನಿನಗೆ ಇಷ್ಟವಾದ್ರೆ ಮದುವೆ ನಡೀಲಿ ಅಂತ ಹರಸಿ ಕಳಿಸಿದ ಮೇಲೆ ರುಕ್ಮಿಣಿ ಸತ್ಯಭಾಮಿಯರ ಜೊತೆಯಲ್ಲಿ ಸ್ವಾಮಿ ಕೃಷ್ಣ ಆನಂದ ಬಾಷ್ಪವನ್ನಾಗ್ತಾ ನೋಡಿದ್ರ ನಮ್ಮ ಹುಡುಗರು ಎಷ್ಟೆಲ್ಲ ಕಷ್ಟಪಟ್ಟರು ನನ್ನನ್ನು ಮರೆತಿಲ್ಲ ನನ್ನ ಭಕ್ತರು ಅಂತ ಆನಂದಪಟ್ಟು ವೇಗದ ಮೇಲೆ ವೇಗದಿಂದ ರಥದಲ್ಲಿ ಕುಳಿತು ಅನೇಕ ಬಹುಮಾನಗಳನ್ನು ಉಡುಗೊರೆಯನ್ನು ಮಧುವಣಿಗನಿಗೆ ಮಧುವಣಿಗಿದ್ದಿಗೆ ಪಾಂಡವರಿಗೆ ತೆಗೆದುಕೊಂಡು ಅವರಿಗೆ ಕೊಡಬೇಕಾದ ಅನೇಕ ಅವ್ರ ಸೈನ್ಯ ಇಲ್ಲ ಮತ್ತೊಂದಿಲ್ಲ ಬೊಕ್ಕಸ ಇಲ್ಲ ಆನೆಗಳನ್ನು ಕುದುರೆಗಳನ್ನು ಒಂಟೆಗಳನ್ನು ರಥಗಳನ್ನು ಪದಾತಿ ಸೇವಕರನ್ನು ದಾಸದಾಸಿಯರನ್ನು ರತ್ನಗಳನ್ನು ಚೀನಾಂಬರಗಳನ್ನು ಕಂಬಳಿಗಳನ್ನು ಉಡುಗೊರೆಯನ್ನಾಗಿ ಹೇರಿಸಿ ಹೇರಿಸಿ ದೊಡ್ಡ ಪರಿವಾರದಲ್ಲಿ ಕೃಷ್ಣ ಬಂದು ಸೇರ್ತಾನೆ ಕೃಷ್ಣನ ಜೊತೆಯಲ್ಲಿ ಯಾದವ ವೀರರೆಲ್ಲ ಬಂದಿದ್ದರು ಕೃತವರ್ಮ ಹಾರ್ದಿಕ್ ಯುಧಾನಶ್ಚ ಸಾತ್ವಿಕಿ ಅನಾಧೃಷ್ಟಿ ತಥಾ ಕ್ರೂರ ಸಾಂಬ ಅಭಿಮನ್ಯು ಅಭಿಮನ್ಯುಪಾದಾಯ ಸಹ ಮಾತ್ರ ಪರಂತಪ ಕೃಷ್ಣನ ಮಕ್ಕಳೆಲ್ಲ ಬಂದಿದ್ದಾರೆ ಪ್ರಜುಮ್ನ ಅನಿರುದ್ಧ ಸಾಂಬ ಮೊದಲಾದವರು ಮಹಾಭಾರತದಲ್ಲಿ ದ್ರೌಪದಿ ಸ್ವಯಂವರ ಆದಮೇಲೆ ಬರುವ ಬಹಳ ಮುಖ್ಯ ಘಟ್ಟ ಈ ಅಭಿಮನ್ಯುವಿನ ವಿವಾಹ ಯಾಕೆ ಬೇರೆ ಪ್ರಸಂಗ ಇಲ್ಲವೇ ಇಂದ್ರಪ್ರಸ್ಥಪುರಿ ಕಟ್ಟಿದ್ರಲ್ಲ ಕಾಂಡವನ್ನು ಸುಟ್ಟು ಅದು ಗೃಹ ಪ್ರವೇಶ ಮಾಡಿದ ಹಾಗೆ ಇನ್ಯಾವುದು ಮಂಗಳ ಪ್ರಸಂಗ ಇದೇ ಮಹಾಪ್ರಸಂಗ ಅದು ವಿರಾಟ ಪರ್ವವನ್ನು ವಾಚನ ಮಾಡಿದರೆ ಮಳೆ ಬರ್ತದೆ ವಿರಾಟ ಪರ್ವವನ್ನು ಹೇಳಿದ ಜಾಗದಲ್ಲಿ ಮಳೆ ಬರುತ್ತೆ ಅನ್ನೋ ಸತ್ಯವನ್ನು ಶ್ರೀಮನ್ ಮಹಾಭಾರತ ಇವತ್ತಿನ ತನಕ ಉಳಿಸಿಕೊಂಡಿದೆ ಇದರಲ್ಲಿ ಇನ್ನೊಂದು ಮನವ ಏನು ಅಂದರೆ ಮಹಾಭಾರತ ಯುದ್ಧ ಮುಗಿದ ಮೇಲೆ ಮುಂದಿನ ಪರಂಪರೆಯ ರಾಜ್ಯ ಪ್ರಾಪ್ತಿಯಾಗುವುದು ಪರೀಕ್ಷಿತ್ ರಾಜನಿಗೆ ಹೊರತು ದ್ರೌಪದಿಯ ಮಕ್ಕಳಿಗಲ್ಲ ಅಗ್ನಿಯಲ್ಲಿ ಹುಟ್ಟಿದ್ದು ಬೂದಿಯಾಗಬೇಕು ಅಂತ ದೇವರ ನ್ಯಾಯ ಅಗ್ನಿಪುತ್ರಿ ದ್ರೌಪದಿ ದ್ರೌಪದಿಯಲ್ಲಿ ಹಾಕಿದ್ದೆಲ್ಲ ಬೆಂದು ಹೋಗ್ತದೆ ಅವಳ ಮಕ್ಕಳಿಗೆ ರಾಜ್ಯವಿಲ್ಲ ದ್ರೌಪದನೂ ಹೋಗ್ತಾನೆ ದುಷ್ಟಜುಮ್ನ ಹೋಗ್ತಾನೆ ಸೇನಾಪತಿಯನ್ನು ಮತ್ತು ಶಿಖಂಡಿಯನ್ನು ಅರ್ಧರಾತ್ರಿಯಲ್ಲಿ ಹೇಳಿಯಂತೆ ಅಶ್ವತ್ಥಾಮರು ಬಂದು ಕೊಂದು ಹಾಕ್ತಾರೆ ಅದನ್ನು ನೋಡ್ತೀರಿ ಮುಂದೆ ಇನ್ನೊಂದು ಪರ್ವದಲ್ಲಿ ಮಹಾಭಾರತ ಯುದ್ಧ ಎಲ್ಲ ಮುಗಿದ ಮೇಲೆ ವ್ಯರ್ಥವಾದ ಕೊಲೆ ಉಪಪಾಂಡವರು ಐವರನ್ನು ದೃಪದ ಯವೀರರನ್ನು ಕೊಂದು ಹಾಕಿಬಿಡ್ತಾನೆ ಉತ್ತರೆಯ ಗರ್ಭದ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ ಹಾಳು ಅಶ್ವತ್ಥಾಮ ಅಪಾಂಡವಾಸ್ತ್ರ ಪಾಂಡವರು ಹಾಳಾಗಿ ಹೋಗಲಿ ವಂಶ ನಿರ್ವಂಶವಾಗಲಿ ಎಂಬುದಾಗಿ ಆ ಹುಡುಗಿ ಸಣ್ಣವಳು ಪಾಪ ಗರ್ಭಿಣಿಯಾಗಿರ್ತಾಳೆ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಾಯುವ ದಿವಸಕ್ಕೆ ಅವಳಿಗೆ ತುಂಬ ಗರ್ಭವಿತ್ತು ಕೃಷ್ಣ ಕೃಷ್ಣ ಮಹಾಬಾಹೋ ಕಾಪಾಡು ಕಾಪಾಡು ಅಂತ ಕೇಳಿದಾಗ ಕೃಷ್ಣ ಸೂಕ್ಷ್ಮದಲ್ಲಿ ಉತ್ತರೆಯ ಗರ್ಭವನ್ನು ಪ್ರವೇಶ ಮಾಡಿ ಕಣ್ಣಿನಿಂದ ಪೂರ್ತಿ ಮಗುವನ್ನು ಅನುಗ್ರಹ ಮಾಡಿದ್ರಿಂದ ಪರಿತೋ ಈಕ್ಷಿತ ಅವನಿಗೆ ಪರೀಕ್ಷಿತ ಅಂತ ಹೆಸರಾಯಿತು ಅಂತ ಹೇಳ್ತಾರೆ ಅವನು ಧರ್ಮರಾಜನಿಗಿಂತ ಹೆಚ್ಚು ಧರ್ಮವಂತನಾಗಿದ್ದು ಧರ್ಮರಾಜ ಬರೀ ಮೂವತ್ತಾರು ವರ್ಷ ರಾಜ್ಯವನ್ನು ಪರಿಪಾಲಿಸಿದರೆ ಪರೀಕ್ಷಿತ ರಾಜ ಪಟ್ಟವಾಗುವಾಗ ಮೂವತ್ತಾರು ವರ್ಷ ವಯಸ್ಸು ಅವನಿಗೆ ಅರುವತ್ತು ವರ್ಷ ರಾಜ್ಯಭಾರವನ್ನು ಮಾಡಿದ ತೊಂಬತ್ತಾರನೇ ವರ್ಷಕ್ಕೆ ತಕ್ಷಕ ಹಾವು ರೂಪದಲ್ಲಿ ಬಂದು ಕಡಿದು ಮುನಿಶಾಪದಿಂದ ಹೋದ ಹೋದದ್ದು ದೊಡ್ಡದಲ್ಲ ಧರ್ಮರಾಜ್ಯ ಸ್ಥಾಪನೆಯಾಯಿತು ಪರೀಕ್ಷಿತ್ ರಾಜನ ಯೋಗ್ಯತೆ ಶ್ರೀಮದ್ ಭಾಗವತದಲ್ಲಿ ನೀವು ಕೇಳಬೇಕು ಪರೀಕ್ಷಿತನಂತೆ ಕೃಷ್ಣ ಭಕ್ತರು ತುಂಬ ಅಪರೂಪ ಕೃಷ್ಣನ ಪರಿಪೂರ್ಣ ಕಟಾಕ್ಷಕ್ಕೆ ಪಾತ್ರನಾದವನು ಅಂತಹ ಮಗುವಿಗೆ ತಂದೆಯಾದ ಅಭಿಮನ್ಯು ತಾಯಿಯಾದಂತಹ ಉತ್ತರೆ ಅವರ ವಿವಾಹದ ಸಂದರ್ಭ ಇಡೀ ಮುಂದಿನ ಮಹಾಭಾರತ ಕಥೆಗೆ ನಾಂದಿ ಹಾಡಿದಂತೆಯಾದ್ದರಿಂದ ಈ ವಿರಾಟ ಪರ್ವ ಅನ್ನೋದು ಬಹಳ ಮಂಗಳಪ್ರದವಾದದ್ದು ಇದನ್ನು ಕೇಳಿದವರಿಗೆ ಹೇಳಿದವರಿಗೆ ಸಮಸ್ತ ಮಂಗಳಗಳುಂಟು ದುರ್ಗತೆ ಸ್ತರಣೇ ಆಯತಂ ತರಣಂ ಭವೇತೆ ಕಷ್ಟದಲ್ಲಿದ್ದವರಿಗೆ ಕಷ್ಟ ಆಗುತ್ತೆ ನ ಆದಿವ್ಯಾದಿ ಭಯಂ ತೇಷಾಂ ಜಾಯತೆ ಪುಣ್ಯಕರ್ಮಣ ಜನ್ಮಾಂತರದಿಂದ ಬಂದ ಆತ್ಮ ಕಂಟಿಕೊಂಡು ಬಂದ ರೋಗಗಳು ಜನ್ಮದಿಂದ ಬಂದಂತಹ ಕರ್ಮಕೃತವಾದ ರೋಗಗಳು ಮನುಷ್ಯನನ್ನು ಬಿಟ್ಟು ಹೋಗ್ತವೆ ಸುಭಿಕ್ಷಂ ಕ್ಷೇಮಂ ಆರೋಗ್ಯಂ ಪುಣ್ಯವೃದ್ಧಿ ಪ್ರಜಾಯತೆ ಪಾಪ ಹೋದ ಕ್ಷತ್ರಿಯ ಏಕಾಕಿ ವಿಜಯೇ ಶತ್ರುವನು ಒಬ್ಬನೇ ಶತ್ರುಗಳನ್ನು ಗೆಲ್ಲಬಲ್ಲ ಆದ್ದರಿಂದ ಇದನ್ನು ಕೇಳಿದವರಿಗೆ ಹೇಳಿದವರಿಗೆ ಸಮಸ್ತ ಮಂಗಳ ಉಂಟು ಬ್ರಾಹ್ಮಣ ಭೋಜನ ಮಾಡಿಸಬೇಕು ದೇವಸ್ಥಾನಗಳಲ್ಲಿ ವಾಚಕೇತು ಸುಸಂತುಷ್ಟೇ ತುಷ್ಟಾಸ್ಯು ಸರ್ವದೇವತಾ ಮಹಾಭಾರತ ಓದಿದವನು ಕೇಳಿಸಿದವನು ತೃಪ್ತನಾದರೆ ಸಕಲ ದೇವತೆಗಳು ತೃಪ್ತರಾಗ್ತಾರೆ ಎಂಬುವ ವಿಶಿಷ್ಟವಾದ ಮಂಗಳ ಜೊತೆಯಲ್ಲಿ ವಿರಾಟ ಪರ್ವಕ್ಕೆ ಮುಕ್ತಾಯವಾಗ್ತಾ ಇದೆ ಬರೀ ಎರಡು ಸಾವಿರದ ಆರುನೂರ ತೊಂಬತ್ತೊಂದು ಶ್ಲೋಕಗಳ ಪುಟ್ಟ ಪರ್ವ ಇದಕ್ಕಿಂತ ಸಣ್ಣ ಪರ್ವ ಇದೆ ಸ್ವರ್ಗಾರೋಹಣಾದಿಗಳು ಹದಿನೆಂಟು ಪರ್ವದಲ್ಲಿ ಅತ್ಯಂತ ದೀರ್ಘವಾದದ್ದು ಶಾಂತಿ ಪರ್ವ ಅದನ್ನು ಬಿಟ್ಟರೆ ವನಪರ್ವ ಬಾಕಿ ಇದೆಲ್ಲ ಸ್ವಲ್ಪ ಸ್ವಲ್ಪ ಭೇದವಿರೋದರಿಂದ ನಾವು ಬಹಳ ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೇವೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇತಿ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ